ಬೆಟ್ಟದ ಮೇಲೆ ಲಕ್ಷ್ಮೀದೇವಿ ಪ್ರತ್ಯೇಕ ಆಲೆಯೇ ಇಲ್ಲ ಎದೆಯಲ್ಲೇ ಇಬ್ಬರು ಅವರಿಬ್ಬರು ಹೊರಗೆ ಬರುವುದೇ ಇಲ್ಲ ಹೊರಗೆ ಬರೋನು ಶ್ರೀನಿವಾಸ ಹೇಳೋದಿಲ್ಲ ಶ್ರೀನಿವಾಸ ಅವನಿಗೆ ಆ ಹೆಸರನ್ನು ಕೊಟ್ಟವರು ಶುಕಾಚಾರ್ಯರು ಶ್ರೀಮದ್ ಭಾಗವತದಲ್ಲಿ ಮೊದಲನೇ ಸ್ಕಂಧದಲ್ಲಿ ಶ್ರೀನಿವಾಸ ಮಂಗಳಾಯತನಂ ಹರಿಹಿ ಅದು ಯಾವ ಯುಗ ಶುಕಾಚಾರ್ಯ ಆಮೇಲೆ ಭಗವಂತನಿಗೆ ವೆಂಕಟೇಶ್ವರನಿಗೆ ಶ್ರೀನಿವಾಸ ಅಂತ ಹೆಸರು ಕೊಟ್ಟವರು ರಾಮಾನುಜಾಚಾರ್ಯರು ಶ್ರೀಭಾಷ್ಯದ ಮಂಗಳ ಶ್ಲೋಕದಲ್ಲಿ ಅಖಿಲ ಭುವನ ಜನ್ಮಸ್ಥೇಮ ಬಂಗಾದಿ ಲೀಲೆ ವಿನತ ವಿವಿಧ ಭೂತಪುರಾತ ರಕ್ಷಯಕ ಶಿರಸಿ ಶ್ರುತಿಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೆ ಭವತು ಮಮ ಪರಸ್ಮಿನ್ ಶ್ರೀ ರೂಪ ಶ್ರೀನಿವಾಸ ಅಂದರು ಪವಿತ್ರವಾದ ಹೆಸರು ಭಗವಂತನಿಗೆ ಉತ್ತರ ಭಾರತದಲ್ಲಿ ಶ್ರೀವಾಸ್ತವ ಶ್ರೀವಾಸ್ತವ ಅದೇ ಅರ್ಥ ಲಕ್ಷ್ಮೀದೇವಿ ಎಲ್ಲಿ ವಾಸ ಮಾಡ್ತಾಳೆಯೋ ಯಾವಳಲ್ಲಿ ಭಗವಂತ ವಾಸ ಮಾಡ್ತಾನೆಯೋ ಎರಡೂ ಕೂಡಿ ಒಂದೇ ತತ್ವ ದೈವತಂ ದಂಪತಿನಃ ಶ್ರೀಸ್ತಭದಲ್ಲಿ ಹೇಳಿದರು ವೇದಾಂತಾಚಾರ್ಯರು ಆದ್ದರಿಂದ ಇವರಿಬ್ಬರು ಬೇರೆ ಒಂದೇ ಇದು ತುಂಬ ಜಗಳ ಮಾಡ್ತಾರಲ್ಲ ಅಂದರೆ ಪರಾಶರ ಭಟ್ರು ಅದನ್ನು ಒಂದು ಶ್ಲೋಕದಲ್ಲಿ ನಿರೂಪಣೆ ಮಾಡಿದರು ಅದನ್ನು ಆಧಾರವಾಗಿಟ್ಟುಕೊಂಡು ವೇದಾಂತೇಶಗಳು ಈ ಶ್ಲೋಕವನ್ನು ಬರೆದಿದ್ದಾರೆ ಯುವತ್ವಾದೌ ತುಲ್ಯೇಪಿ ಅಪರವಶತ ಶತ್ರುಷ ಸ್ಥಿರತ್ವಾದೀನ್ ಕೃತ್ವ ಭಗವತಿ ಗುಣಾನ್ ಪುಂಸ್ತ ಸುಲಭಾನ್ ತ್ವಯಿ ಸ್ತ್ರೀ ತ್ವೈಕಾಂತಾನ್ ಮೃದಿಮಪತಿ ಪಾರಾರ್ಥ್ಯ ಕರುಣಾಕ್ಷಮಾದೀನ್ ವಾ ಭೋಕ್ತುಂ ಭವತಿ ಯುವಯೋ ಆತ್ಮನಿಭಿದ ಮೂವತ್ನಾಲ್ಕನೇ ಶ್ಲೋಕ ಇದು ವಿಷಯ ಎಲ್ಲಿ ಹೋಗುತ್ತೆ ಶೇಕ್ಸ್ಪಿಯರ್ ತನಕ ಹೋಗುತ್ತೆ ಈ ಶ್ಲೋಕಕ್ಕೆ ಎಲ್ಲಿಗೆಲ್ಲಿ ಸಂಬಂಧ ರಸ್ಕಿನ್ ಅಂತ ಒಬ್ಬ ಮಹಾನುಭಾವ ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಬದುಕಿದ್ದ ತುಂಬ ದೊಡ್ಡ ವಿವೇಕಿ ಅವನು ಬರೆದಿರೋ ಗ್ರಂಥಗಳು ಭಾರತೀಯ ತತ್ವಕ್ಕೆ ತುಂಬ ಸಮೀಪದಲ್ಲಿ ಹೃದಯವಾಗಿವೆ ಅರ್ಥಶಾಸ್ತ್ರದಲ್ಲಿ ಧರ್ಮ ಬೇಕು ಅಂತ ಅನ್ ಟು ದಿಸ್ ಲಾಸ್ ಇನ್ನೊಂದು ಗ್ರಂಥ ಬರೆದ ಸೊಸೆ ಮಣ್ ಲಿಲೀಸ್ ಕೇಳಿದ್ದೀರಾ ಹೆಸರು ಲಿಲಿ ಅಂದರೆ ಇದಿಲೆ ಪುಟ್ಟ ಹೂವು ಕುಮುದ ಪುಷ್ಪ ಸಸೇಮ್ ಅಂದರೆ ಸಾಸುವೆ ಗಿಡದ ಹೂವು ಅದು ಒಂದು ಹೂವು ಸಸೆ ಸಸಿಮೆ ಅಂತ ಓದ್ತಾರೆ ಕೆಲವರು ಅದನ್ನು ಸೊಸೆ ಮಂಡ್ಲಿಲಿ ಏನು ವಿಷಯ ಇದು ಇದು ಟೆಕ್ಸ್ಟ್ ಹಚ್ಚಿಬಿಟ್ರು ನಾನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಪಾಠ ಇದನ್ನ ಹೇಳಬೇಕು ಯಾರು ಹೇಳ್ತೀರಿ ಅಂದ್ರೆ ಹದಿನೆಂಟು ಜನ ನಮ್ಮ ಜೊತೆ ಕೊಲೀಗ್ಸಲ್ಲಿ ಒಬ್ಬರೂ ಮುಂದೆ ಬರಲಿಲ್ಲ ಇದು ಹೆಸರೇ ತಿಳಿಯುವುದಿಲ್ಲ ಪುಸ್ತಕದ್ದು ಈ ರೆಫರೆನ್ಸು ಏನು ಮಾಡಬೇಕು ನೀವೇ ಕಲಿಸ್ಬಿಡಿ ಸರ್ ಐದಾರು ವರ್ಷ ನಾನೇ ಪಾಠ ಮಾಡಿದೆ ಮಾಡಿದ್ದೆ ಸಂತೋಷಪಟ್ಟೆ ಅವ್ರನ್ನ ಬೈದೆ ಮೂರ್ಖರ ಎಂಥ ಪುಸ್ತಕ ಓದಿ ಮನನ ಮಾಡಿಕೊಳ್ಳೋ ಭಾಗ್ಯ ಕಳ್ಕೊಂಡ್ರಲ್ಲ ಎರಡು ಹೂ ಪುಸ್ತಕದ ಹೆಸರು ಯಾಕೆ ಅಂದರೆ ಅದರ ವಿಚಾರ ಏನು ವಿದ್ಯಾಭ್ಯಾಸ ಮಾಡ್ತೇವಲ್ಲ ಹುಡುಗರಿಗೆ ಹೇಳಿಸ್ತೇವಲ್ಲ ಪಾಠ ಹೇಳಿಸ್ತೇವಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ ಗಂಡು ಹುಡುಗರಿಗೆ ಹೆಣ್ಣು ಹುಡುಗರಿಗೆ ಈ mixed education co education system ಒಂದೇ ಪಠ್ಯಕ್ರಮದಲ್ಲಿ ಪಾಠ ಕಲಿಸಬೇಕೆ ಅಥವಾ ಸ್ತ್ರೀಯರಿಗೆ ಪ್ರತ್ಯೇಕ ವಿದ್ಯಾಭ್ಯಾಸ ಕ್ರಮ ಪುರುಷರಿಗೆ ಬೇರೆ ಪಠ್ಯಕ್ರಮ ಅಂತ ಇರಬೇಕೆ ಅಂತ ಈ ಪ್ರಶ್ನೆ ಕೇಳಿದ್ದೀರಾ ಎಲ್ಲರೂ ನೀವು ಇವತ್ತು ಕೇಳಿ ಶಿರುಚ್ಛೇದ ಮಾಡ್ತಾರೆ ಸಮತ್ವ ಸಮತ್ವ ಸಮತ್ವ ಬುಲ್ಡೋಸರ್ ಸಮತ್ವ ಅವನು ಕ್ರಾಂತಿಕಾರಕ ಅವನು ಹೇಳ್ತಾನೆ ಸೊಮ್ಮರಿ ಅದು ಐದಾರ ಅಧ್ಯಾಯ ಪ್ರಕೃತಿ ಗಂಡಸರನ್ನ ಹೆಂಗಸರನ್ನ ಪ್ರತ್ಯೇಕ ಕಾರ್ಯಕ್ಕಾಗಿ ಸೃಷ್ಟಿ ಮಾಡಿದೆ ಶರೀರ ಆಕಾರ ಧ್ವನಿ ಬುದ್ಧಿ ಗುಣ ರೂಪ ಕರ್ತವ್ಯ ಕ್ಷೇತ್ರ ಎಲ್ಲದರಲ್ಲಿ ಹೆಂಡಸು ಗಂಡಸಿಗಿಂತ ಭಿನ್ನವಾಗಿದ್ದಾಳೆ ಇದು ಕಡಿಮೆ ಹೆಚ್ಚು ಪ್ರಶ್ನೆ ಅವಿವೇಕದ ಪ್ರಶ್ನೆ ಇದು ಫ್ರೆಂಚ್ ರೆವಲ್ಯೂಷನ್ ಆದಮೇಲೆ ಬಂದು ನಮ್ಮನ್ನು ಹಾಳು ಮಾಡಿತು ವಿವೇಕಾನಂದರು ಇದಕ್ಕೆ ಚೆನ್ನಾಗಿ ಮಂಗಳಾರತಿ ಮಾಡಿ ಬರೆದಿದ್ದಾರೆ ಸ್ಟುಪಿಡ್ ಕ್ವಶನ್ ಈಕ್ವಾಲಿಟಿ ವಿವೇಕಾನಂದರ ಕೃತಿ ಶ್ರೇಣಿ ಮೊದಲನೇ ಸಂಪುಟದಲ್ಲಿ ಎಷ್ಟು ದೊಡ್ಡದಾಗಿ ಬರೆದಿದ್ದ ಅದನ್ನು ನಾನು ಒಂದು ಲೇಖನದಲ್ಲಿ ಬರದೆ ಬಹಳ ಜನ ನಮಗೆ ಗೊತ್ತಿರಲಿಲ್ಲ ರಾಮಕೃಷ್ಣ ಮಠದವರೇ ಓದಿಲ್ಲ ಅದನ್ನ ಎಷ್ಟೋ ಜನ ಈಕ್ವಾಲಿಟಿ ಬಂದ್ರೆ ಪ್ರಳಯವಾಗುತ್ತೆ ಅಂತಾರೆ ಸೃಷ್ಟಿ ಇರುವುದೇ ವಿಷಮತೆಯಲ್ಲಿ ವೈಷಮ್ಯ ಅಂದ್ರೆ ಹೆಚ್ಚು ಕಮ್ಮಿ ಅಂತಲ್ಲ ಒಂದಕ್ಕೊಂದಕ್ಕೆ ಸಮ ಅಲ್ಲ ಸಮ ಅಲ್ಲ ಅಂದ್ರೆ ಕೆಲ ಕ್ಷೇತ್ರ ಬೇರೆ ಇದು ಹೆಚ್ಚೋ ಇದು ಹೆಚ್ಚೋ ಅಂತ ಕೇಳಿದ್ರೆ ಏನು ಹೇಳ್ತೀರಿ ಇದು ಹುಚ್ಚು ಪ್ರಶ್ನೆ ಇದ್ರ ಕೆಲಸ ಕನ್ನಡಕಾನ ಒಳಗಿಟ್ಕೊಳ್ಳು ಇದ್ರ ಕೆಲಸ ಪೇಜ್ ಹಾರದೇ ಇರುವಂತ ಕೂಡುವುದು ಕಿತ್ತಲೆ ಹಣ್ಣು ಹೆಚ್ಚೋ ಬಾಳೆಹಣ್ಣು ಹೆಚ್ಚೋ ಅಂದ್ರೆ ಸೋಲಕ್ಕೆ ಹಾಕಬೇಕು ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬೇಕು ಹೆಂಗಸ್ರ ಹೆಚ್ಚು ಗಂಡಸ್ರ ಹೆಚ್ಚು ಅಂದ್ರೆ ಒಳ್ಳೆ ಚೆನ್ನಾಯ್ತಲ್ಲ ಅವ್ರವ್ರ ಜಾಗದಲ್ಲಿ ಅವ್ರು ಹೆಚ್ಚು ಹಾಗಿದ್ರೆ ಕ್ಷೇತ್ರ ಏನು ಅವನು ಹೇಳ್ತಾರೆ ಹೆಂಗಸಿನ ಕೆಲಸ ಏನಿದ್ರು she is endowed with the power to bring order and sweetness to the home Manusmriti ವಾಕ್ಯ ಬೇರೆ ರೀತಿಯಲ್ಲಿ ಹೇಳ್ತಾನೆ ನ ಗೃಹಂ ಗೃಹಮಿತ್ಯಾಹು ಗೃಹಿಣೀ ಮುಚ್ಚತೆ ಸ್ವೀಟ್ ಹೋಮ್ ಎಲ್ಲಿ ಪ್ರೀತಿ ಮಾಡುವ ಹೆಂಡತಿ ಇರ್ತಾಳೆಯೋ ಮರದ ಕೆಳಗಡೆ ಒಂದು ಜೋಪುಡಿಯಲ್ಲಿ ಕೂತಿದ್ರು ಮನೆಯೇ ಇಲ್ಲದೆ ಒಂದು ಯಾವುದೋ ಹಳೆಯ ಮಂಟಪದಲ್ಲಿ ಕೂತಿದ್ರು ಆ ಹೆಂಡತಿ ವಾಸ ಮಾಡೋ ಜಾಗ ಅದನ್ನು ಹೋಮ್ ಅಂತಾರೆ ಅವಳು ಇದ್ರೆ ಎಷ್ಟು ದೊಡ್ಡ ಮಾಳಿಗೆ ಆಗಿದ್ರು ಹೌಸ್ ಅಂತ ಹೇಳ್ತಾರೆ ಅದರಲ್ಲಿ ಹುಚ್ಚರು ಸೇರಿಕೊಂಡ್ರೆ ಹಾಸ್ಪಿಟಲ್ ಅಂತಾರೆ ಇನ್ನೂ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾರೆ ಹೋಮ್ ಬೇರೆ ಹೌಸ್ ಬೇರೆ ಹಾಸ್ಟೆಲ್ ಬೇರೆ ಪಶ್ಚಿಮದಲ್ಲಿ ಬೇರೆ ಬೇರೆ ಶಬ್ದಗಳಿವೆ ನಾನು ಮಾಡಿದ್ದಲ್ಲ ಈ ಶಬ್ದ ನ ಗೃಹಂ ಗೃಹಮಿತ್ಯಾಹು ಗೃಹಿಣಿ ಗೃಹ ಮುಚ್ಚತೆ it is the lady of the house who is called ಗೃಹಂ ನಮ್ಮ ಭಾಷೆಯಲ್ಲೂ ಕೂಡ ಜೊತೆಯಲ್ಲಿ ಪತ್ನಿ ಬರ್ತಾ ಇದ್ರೆ ನಮ್ಮ ಕುಟುಂಬದವರು ನೋಡಿ ಕುಟುಂಬ ಅವಳೊಬ್ಬಳೆ ಶ್ರೀ ಕಾನ್ಸ್ಟಿಟ್ಯೂಟ್ಸ್ ಕುಟುಂಬ ಶಬ್ದ ಎಷ್ಟೋ ಇದೆ ನಮ್ಮ ಹೆಂಗಸರು ಹಳ್ಳಿಯಲ್ಲಿ ಹೇಳಿ ಹೆಂಗಸರಲ್ಲ ನಮ್ಮ ಕುಟುಂಬ ಸಂಸಾರ ನಮ್ಮ ಸಂಸಾರ ಏನು ಸಂಸಾರ ನೋಡಿ ತಮಿಳಲ್ಲಿ ಏನು ಸಂಸಾರ ಒಬ್ಬ ಹೆಂಗಸಿಗೆ ಅವಳ ಕೆಲಸ ಏನು ಅಂದರೆ ಗಂಡಸಿನ ಕೆಲಸ ಹೊರಗೆ ಹೋಗುವುದು ದುಡಿಯುವುದು ಶ್ರಮಪೂರ್ವಕವಾದ ಕೆಲಸಗಳನ್ನು ಮಾಡುವುದು ಮನೆಗೆ ರಕ್ಷಣೆಯನ್ನು ಕೊಡುವುದು ಮಕ್ಕಳಿಗೆ ಬೇಕಾದ ವಿದ್ಯಾಭ್ಯಾಸಕ್ಕೆ ಬೇಕಾದ ವಸ್ತುಗಳನ್ನು ಪರುಳುಗಳೈ ಸೇಮಿಪದು ತಂದು ಹಾಕುವುದು ಗೃಹಿಣಿ ಕೆಲಸ bringing order into the house she is a light ಕುಟುಂಬದಲ್ಲಿ ಅವಳು ಬೆಳಕು ಕುಟುಂಬ ತಿನ್ನು ಬೆಳಕು ಬರೀ ಅಡುಗೆ ಮನೆಯಲ್ಲ ಅವನು ಸಂಬಳ ತಂದು ಹಾಕ್ಬಿಡ್ತಾನೆ ರಾಶಿಯನ್ನು ಅದು ಮಕ್ಕಳಿಗೆ ನೋಟ್ ಪುಸ್ತಕಕ್ಕೆ ಎಷ್ಟು ಕೊಡಬೇಕು ಅವನಿಗೆ ಎಷ್ಟು ಮೊಸರಿನವನಿಗೆ ಎಷ್ಟು ದೇವರು ಹೂವಿಗೆಷ್ಟು ಬತ್ತಿಗೆಷ್ಟು ಅಡುಗೆ ಪದಾರ್ಥ ಎಷ್ಟು ಇಸ್ ಆರ್ಡರಿಂಗ್ ಅವ್ಯವಸ್ಥೆ ಮಾಡೋದೆಲ್ಲ ಗಂಡಸಿನ ಕೆಲಸ ವ್ಯವಸ್ಥೆ ಮಾಡುವುದು ಇದು ಹೆಣ್ಣಿನ ಕೆಲಸ ಮನೆಯಲ್ಲಿ ಮಾತ್ರವಲ್ಲ ರಾಷ್ಟ್ರದಲ್ಲಿ ಹಾಗೆ ಸಮಾಜದಲ್ಲಿ ಹಾಗೆ ಹಳ್ಳಿಯಲ್ಲಿ ಹಾಗೆ ಅಪ್ಪ ನಿರೂಪಣೆ ಮಾಡಿ ತೋರಿಸ್ಬಿಟ್ಟಿದ್ದಾನೆ ಆ ಪುಸ್ತಕ ಓದಬೇಕು ನೀವು ಇನ್ನೂ ಮುಂದೆ ಹೋಗ್ತಾನೆ ಶೇಕ್ಸ್ಪಿಯರ್ನ ನಾಟಕಗಳನ್ನು ನೋಡಿ ನಾನು ನಾನು ಶೇಕ್ಸ್ಪಿಯರ್ ಓದಿದ್ದವನ ಪುಸ್ತಕ ಪಾಠ ಮಾಡೋ ತನಕ ಈ ದೃಷ್ಟಿ ಬಿದ್ದಿರಲಿಲ್ಲ ಅವನು ಹೇಳ್ತಾನೆ ಶೇಕ್ಸ್ಪಿಯರ್ನ ದುರಂತ ನಾಟಕಗಳಲ್ಲಿ ಬೇರೆ ನಾಟಕಗಳಲ್ಲಿ ಸಮಸ್ಯೆ ಸೃಷ್ಟಿ ಮಾಡೋರೆಲ್ಲ ಗಂಡಸರು ಸಮಸ್ಯೆ ತೀರಿಸೋರೆಲ್ಲ ಹೆಂಗಸರು ಮೊನ್ನೆ ಹೇಳಿದೆ ಶೈಲಾಕಿನ ಕಥೆ Antonio Bassanio merchant of Venice ಆ ಸಮಸ್ಯೆ ತೀರಿಸಿದವಳು ಒಬ್ಬ ಬೊಟ್ಟು ಹುಡುಗಿ ಒಬ್ಬ ಪೌರುಷ್ಯ ಕಿಂಗ್ಲಿಯರ್ ನಾಟಕದಲ್ಲಿ ಆ ತಂದೆ ಹೋಗಾಚೆಗೆ ಅಂತ ಬೈದು ಕಳಿಸಿದ್ದ ಹುಡುಗಿ ಕಾರ್ಡೀಲಿಯ ತಂದೆಗೆ ಹುಚ್ಚಾದಾಗ ಅವನನ್ನು ಸಂತೈಸಿ ಮನಸ್ಸಿಗೆ ನೆಮ್ಮದಿ ತಂದು ಕೊಟ್ಟವಳು ಕಾರ್ಡೀಲಿಯ ಪ್ರತಿಯೊಂದು ನಾಟಕದಲ್ಲಿ ನೋಡೋದು ಲೋಕದಲ್ಲಿ ಕೆಟ್ಟ ಹೆಂಗಸರು ಇಲ್ಲ ಅಂತಲ್ಲ ಅಪವಾದಗಳನ್ನು ಬಿಟ್ಬಿಡಿ ಅದರಿಂದಲೇ ಪ್ರಕೃತಿ ಏನು ಮಾಡಿದೆ ಅವರನ್ನು ಬಹಳ ದೊಡ್ಡ ಕೆಲಸಕ್ಕೆ ಸಿದ್ಧ ಮಾಡಿದೆ ಸಂತಾನವನ್ನು ಅವರು ಬೆಳೆಸ್ತಾರೆ ಬರೀ ಹಡೆಯೋದಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ ಹೆಣ್ಣು ಮಕ್ಕಳು ಯಾತಕ್ಕೆ ದುಡಿಬಾರ್ದು ಅಂತ ಹೇಳ್ತೇವೆ ಆಫೀಸ್ದಲ್ಲಿ ಅಂದ್ರಪ್ಪ leave it to the gents ಗಂಡಸರು ಮಾಡಲಿ ಆ ಕೆಲಸ ನೀವು ನೀವಿಬ್ರು ದುಡಿತಾ ಇದ್ರೆ ಮಕ್ಕಳ ಗತಿ ಏನು ಮಕ್ಕಳಿಗೆ ಮೃದು ಸ್ವಭಾವ ಬರುವುದು ಹೇಗೆ ಅಮ್ಮ ಅಂತ ಕರೆಯುವುದಕ್ಕೆ ಮನೆಯಲ್ಲಿ ತಾಯಿ ಇಲ್ಲದೆ ಇದ್ರೆ a servant maid cannot do this function ತಾಯಿನೇ ಮಾಡಬೇಕು ಬರ್ಟ್ರೆಸಲ್ ಅಂತ ನಾಸ್ತಿಕ ಹೇಳ್ತಾನೆ ಲೋಕದಲ್ಲಿ ತಾಯಿ ಮಾಡುವ ಗೃಹ ಕೃತ್ಯದ ಕೆಲಸವನ್ನ ಎಷ್ಟು ಸಂಬಳ ಕೊಟ್ಟರೂ ಲೋಕದಲ್ಲಿ ಇನ್ನೊಬ್ಬ ಯಾವ ಹೆಣ್ಣು ಮಗಳು ಮಾಡಲಾರಳು ತಾಯಿ ಋಣ ತೀರಿಸೋದಕ್ಕೆ ಬರೋದಿಲ್ಲ ಪರಮ ನಾಸ್ತಿಕ ಬರೀತಾನೆ impact of science on society ಪುಸ್ತಕ ಇವೆಲ್ಲ ಯಾತಕೋತೇವೆ ಅಂದರೆ ನೀವು ಕೈ ಮುಗಿ ತಾಯಿ ತತ್ವ ಅನ್ನೋದು ಎಷ್ಟು ದೊಡ್ಡದು ಅದನ್ನ ಪರಾಶರ ಭಟ್ಟರು ಯುವತ್ವಾದೌ ತುಲ್ಯೇಪಿ ಅಮ್ಮ ತಾಯಿ ದಯೆ ನೀನು ಶ್ರೀನಿವಾಸನು ಪಕ್ಕ ಪಕ್ಕದಲ್ಲಿ ನಿಂತುಕೊಂಡ್ರೆ ಯುವತ್ವಾದವು ಈ ಯೌವನ ಎಂಬುದು ಇಬ್ಬರಿಗೂ ಸಮವಾಗಿದೆ ನೀನು ಯುವತಿ ಅವನೂ ನಿತ್ಯ ಯುವ ಯುವ ಅಕುಮಾರ ಮಲರಾದಿ ಕುವಿಯಾದಿ ಆಳ್ವಾರು ನಮ್ಮಾಳ್ವಾರು ಒಂದು ಪದ್ಯದಲ್ಲಿ ಮಲರಾದಿ ಕುವಿಯಾದಿ ಒಂದು ಪುಷ್ಪ ತಾವರೆ ಪುಷ್ಪ ಅರಳುವುದೂ ಇಲ್ಲ ಮುಚ್ಚಿಕೊಳ್ಳುತ್ತಾಳು ಇಲ್ಲ ಅರ್ಧಮುಗ್ಧಾವಸ್ಥೆಯಲ್ಲಿರುವಂತೆ ಅವನಿಗೆ ಯೌವನಾವಸ್ಥೆ ಮುಗುದಿಲ್ಲ ಕೌಮಾರಾವಸ್ಥೆ ಕಳೆದಿಲ್ಲ ಆ ಎರಡರ ಮಧ್ಯದಲ್ಲಿರುವಂತೆ ಇಪ್ಪತ್ತು ವರ್ಷದ ಯುವಕನಂತಿರ್ತಾನಂತೆ ಭಗವಂತ ಸರ್ವದ ನಮ್ಮ ಮಗಳು ರಾಮಚಂದ್ರ ಸ್ವಾಮಿ ಹಾಗೆ ಅಲ್ಲಿ ಹೋಗಿ ನೋಡ್ಬೇಕು ನೀವು ಸುಂದರನಾಗಿ ನಿಂತಿದ್ದಾನೆ ಮದುವೆ ಮಾಡ್ಕೊಂಡು ಬರ್ತಿದ್ದಾನೆ ಪರಶುರಾಮರು ಹೇಳಿದರು ಅವತ್ತು ಕೋಪ ಆಗಿತ್ತು ಕಾಣು ನಿನ್ನ ಮೇಲೆ ರಾಮ ನೀನು ಸರಿಯಾಗಿ ನೋಡಲಿಲ್ಲಪ್ಪ ನಿಮ್ಮ ತಂದೆ ಮೇಲೆ ಕೋಪ ಆಯಿತು ಬೈದು ಬಿಟ್ಟೆ ಭಾರ್ಗವಪುರಿ ನಿನ್ನ ವಿವಾಹದ ಆ ಸುಂದರ ಚಿತ್ರ ನೀನು ಸೀತಾ ಸಮೇತನಾಗಿ ಬರೋದನ್ನು ನೋಡಬೇಕಲ್ಲ ಆ ಪಡೆಯೋ ದರ್ಶನ ಕೊಡ್ತಾನೆ ಸ್ವಾಮಿ ಎಷ್ಟು ಸುಂದರ ನಾ ಎಷ್ಟೋ ರಾಮರನ್ನ ಬೇರೆ ಬೇರೆ ದೇವಸ್ಥಾನಗಳ ದರ್ಶನ ಮಾಡಿದ್ದೇನೆ ಹಿರೇಮಗಳೂರು ರಾಮನನ್ನು ನೋಡಿ ಅದು ಬರೀ ಈ ಹಣತೆ ದೀಪದ ಬೆಳಕಿನಲ್ಲಿ ನೋಡಿ ಹಾ ರಾರ ರಾಜಕುಮಾರ ಬರದ್ರು ತ್ಯಾಗರಾಜು ಅವನನ್ನೇ ನೋಡಿ ಬರದಾಗಿದೆ ಅದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಯುವಕ ಮಲರಾದಿ ಕುವಿಯಾದಿ ಯುವ ಅಕುಮಾರ ವೇದಲ್ಲಿ ಹೇಳಿದ್ದನ್ನೇ ಭಾಷಾಂತರ ಮಾಡಿದರು ಆದ್ದರಿಂದ ಲಕ್ಷ್ಮೀದೇವಿಗೆ ಅಥವಾ ದಯಾದೇವಿಗೆ ಭಗವಂತನಿಗೆ ಸಾವಿರ ಸಾವಿರ ಗುಣಗಳು ಒಬ್ಬರೊಬ್ಬರಿಗೆ ಸಮವಾಗಿವೆ ಕೆಲವು ಮಾತ್ರ ವ್ಯತ್ಯಾಸ ಗಾಢೋಪಗೂಡಾನಿತೆ ಹೇಳಿಬಿಟ್ರು ಆಚಾರ್ಯರು ತಾಯಿ ಮತ್ತು ಭಗವನ್ನಾರಾಯಣ ಅಭಿಮತ ಅನುರೂಪ ಸ್ವರೂಪ ರೂಪ ಗುಣ ವಿಭವ ಶೀಲ ಎಲ್ಲದರಲ್ಲಿ ಸಮತ್ವವಿದ್ದರೂ ಕೂಡ ಯುವತ್ವಾದವು ತುಲ್ಯೇಪಿ ಎದ್ದು ಕಾಣುವ ವ್ಯತ್ಯಾಸ ಯಾವುದು ಅಪರವಶತ ಶತ್ರು ಶಮನ ಸ್ಥಿರತ್ವಾದೀನ್ ಕೃತ್ವ ಭಗವತಿ ಗುಣಾನಿ ಪುಂಸ್ತ ಸುಲಭಾನ್ ಗಂಡಸರಲ್ಲಿ ಮಾತ್ರ ಪುಂಸ್ಥ ಸುಲಭಾನ್ ಎದ್ದು ಕಾಣುವಂತಹ ಗುಣ ಅಪರವಶತ ಇನ್ನೊಬ್ಬರಿಗೆ ತಲೆ ಬಾಗೋದಿಲ್ಲ ಗಂಡಸಿಗೆ ಷಠತ್ವ ಶಠತ್ವ ಅಂತ ಒಂದಿರುತ್ತೆ ಅಹಂಕಾರ ಎಂಥವ್ರಿಗೂ ತಲೆ ಬಾಗೋದಿಲ್ಲ ಅವ ಹೇರ್ ಕಟ್ ಮಾಡ್ಕೊಂಡು ಬರ್ತಾನೆ ತಲೆ ಬಗ್ಬೇಕು ಸ್ವಾಮಿ ಏ ನಮ್ಮ ಅಪ್ಪನಿಗೆ ನಮಸ್ಕಾರ ಮಾಡಿಲ್ಲ ನಾನು ನಿನಗೆ ಹೇಗೆ ತಲೆ ನಮಸ್ಕಾರ ಮಾಡುವುದು ಅವನು ಹಾಗೆ ಕೂತಿರ್ತಾನೆ ಇವನೇ ತಲೆ ಬಾಯಿ ಮಾಡಬೇಕು ಗಂಡಸು ಹೆಂಗಸು ಸ್ವಾಭಾವಿಕವಾಗಿ ದೊಡ್ಡವರನ್ನು ನೋಡಿ ನಮಸ್ಕಾರ ಮಾಡುವ ಸ್ವಭಾವ ಅಪರವಶತ ಶತ್ರು ಶಮನ ಶತ್ರುಗಳನ್ನು ಶಮನ ಮಾಡುವುದು ಕತ್ತಿ ಹಿಡಿಯುವುದು ಗುರಾಣಿ ಹಿಡಿಯುವುದು ಇದೆಲ್ಲ ಗಂಡಸಿನ ಕೆಲಸ ಯುದ್ಧಕ್ಕೆ ಹೋಗುವುದು ಸ್ಥಿರತ್ವಾದೀನ್ ತನ್ನ ಪೊಸಿಷನ್ ಬಿಟ್ಟು ಕೊಡದೆ ಇರುವುದು ಇಂಥ ಪುರುಷರಿಗೆ ಮಾತ್ರ ಸಾಮಾನ್ಯವಾದ ಕೆಲವು ಗುಣಗಳನ್ನು ತಾಯಿ ನೀನು ಭಗವಂತನಿಗೆ ಬಿಟ್ಟಿದ್ದೀಯೇ ಗುಣಗಳನ್ನು ರಾಶಿ ಹಾಕಿದರು ಲಕ್ಷ್ಮೀನಾರಾಯಣರು ಹೇಗೆ ಹಂಚ್ಕೊಳ್ಳೋದು ಲಕ್ಷ್ಮೀದೇವಿ ಹೇಳಿದ್ಲು ಈ ಅಪರವಶತ ಶತ್ರುಶಮನತ್ವ ಸ್ಥಿರತ್ವ ಈ ಒರಟು ಗುಣಗಳೆಲ್ಲ ನಿಮಗೇ ಅಲ್ಲಿಂದ ಬಿಟ್ಲು ಅಪಡಿಯಾ ಒನ್ ಹೊವೆಂಡ ತಲೆ ಏನು ಕೊಡ್ತೀಯಾ ಅವಳೇನ್ ಮಾಡಿದ್ಲು ತ್ವಯಿ ತ್ವೈಕಾಂತ ಸ್ತ್ರೀಯರಲ್ಲಿ ಮಾತ್ರ ದೃಢವಾಗಿ ಉಳಿಯುವಂತಹ ಕೆಲವು ಗುಣಗಳು ಕಾಮನ್ ಫ್ಯಾಕ್ಟರ್ ಯಾವುದು ಮೃದಿಮ ಮಾರ್ಧವ ಗುಣ ಸಾಫ್ಟ್ನೆಸ್ ಗಂಡು ಒರಟಾಗಿ ಮಾತನಾಡಿದ್ರು ಹೆಂಗಸ ಅದನ್ನು ಒರಟಾಗಿ ಹೇಳೋದಿಲ್ಲ ಯಾವನೋ ಭಿಕ್ಷಕ ಬಂದ ಯಜಮಾನ ಕೂತಿದ್ದ ತಾನೇ ಸ್ನಾನ ಮಾಡಿ ಈಗಲೇ ಬರೋದು ಭಿಕ್ಷಕ ಬುದ್ಧಿ ಇದೆಯೇ ನಿನಗೆ ಬೆಳಗ್ಗೆ ಎದ್ದ ಬಂದಿದೆಯಲ್ಲ ಬೈದು ಬಿಟ್ಟ ಯಜಮಾಂತಿ ಬಂದ್ಲು ಅಪ್ಪ ಇನ್ನೂ ದೇವರು ಪೂಜೆ ಆಗಿಲ್ಲ ಸ್ವಲ್ಪ ನಿಧಾನವಾಗಿ ಇನ್ನೊಂದು ಗಂಟೆ ಕಾಲ ಬಿಟ್ಟು ಹೋಗ್ಬರ್ತೀಯ ಇವತ್ತು ಜಯಂತಿ ಇದೆ ಮನೆಯಲ್ಲಿ ಉಂಡೆ ಉರುಳೆ ಪದಾರ್ಥ ಎಲ್ಲ ಕೊಡ್ತೇನಪ್ಪ ನೋಡಿ ಇದೇ ಇವಳು ಹೇಳೋ ರೀತಿ ಹೇಗಿದೆ ಅವನು ಹೇಳೋ ರೀತಿ ಹೇಗಿದೆ ಮೃದಿಮ ಪತಿಪಾರಾರ್ಥ ಪತಿಪ ಗಂಡನನ್ನು ಬಿಟ್ಟು ಮುಂದೆ ಹೋಗತಕ್ಕದ್ದಲ್ಲ ಅವನೇ ಪರದೈವ ಪತಿಪಾರಾರ್ಥ್ಯ ಕರುಣ ಕ್ಷಮಾದೀನ್ವಾ ಕರುಣ ಎಂಬ ಗುಣ ಕ್ಷಮೆ ಮಾಡುವ ಗುಣ ಭವತಿ ಭವತೀವಯೋ ಆತ್ಮನಿಭಿದ ಲಕ್ಷ್ಮೀನಾರಾಯಣರು ಒಂದೇ ವ್ಯಕ್ತಿತ್ವದಲ್ಲಿದ್ದರು ಶ್ರೀನಿವಾಸ ವ್ಯಕ್ತಿತ್ವದಲ್ಲಿದ್ದರು ಶ್ರೀಗೆ ಕೆಲವು ಗುಣಗಳು ನಾರಾಯಣ ಕೆಲವು ಗುಣಗಳು ಹೀಗೆ ಬೇರೆ ಮಾಡಿಕೊಂಡು ನೀನು ತಾಯಿಯ ಕಾಣಿಸ್ತಾ ಇದ್ದೀಯೇ ಅವನು ತಂದೆಯಂತೆ ಕಾಣ್ತಾ ಇದ್ದಾನೆ ತಂದೆ ಅಂದ್ರು ನೀನೇ ತಾಯಿ ಅಂದ್ರು ನೀನೇ ಒರಟು ಗುಣ ಆದ್ರೆ ತಂದೆ ಮೃದುವಾದ ಗುಣವಾಗಿದ್ರೆ ತಾಯಿಯಮ್ಮ ಅಂದ್ಬಿಟ್ರು ವೇದಾಂದೇಶಿಕರು ಚೆನ್ನಾಗಿ ಅರ್ಥವಾಗುತ್ತೆ ನೋಡಿ ಇದು ಇದು ಪರಾಶರ ಭಟ್ರು ಮಾಡಿದ್ದು ಅದಕ್ಕಾಗಿಯೇ ಭಗವಂತನ ಸ್ತೋತ್ರ ಮಾಡುವಾಗ ತಾಯಿಯನ್ನು ಮುಂದಿಟ್ಟೇ ಹೇಳ್ತೇವೆ ಶ್ರೀವಲ್ಲಭೇತಿ ನೋಡಿ ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಪ್ರಿಯೇತಿ ಭವಲುಂಠನ ಕೋವಿದೇವಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತಿ ಆಲಾಪಿನಂ ಪ್ರತಿಪದಂ ಮಾಂ ಮುಕುಂದ ಮಾಲೆ ಸ್ತೋತ್ರ ಅದೊಂದು ಹೇಳಿಲ್ಲ ಅದೊಂದು ನಲವತ್ತೊಂದು ಶ್ಲೋಕ ಮೈಸೂರಲ್ಲಿ ಬೇರೆ ಬೇರೆ ಕಡೆ ಪ್ರವಚನ ಮಾಡಿದ್ದೇನೆ ಕಣ್ಣಲ್ಲಿ ನೀರು ಪೆರ್ಮಾಳ್ ತಿರುಮಳಿ ಸೇರಿಸ್ಕೊಂಡು ಹೇಳಬೇಕು ಅದನ್ನು ದಯಾ ಪರೇತಿ ಶಬ್ದ ಆಗಿದೆ ನೋಡಿ ಶ್ರೀವಲ್ಲಭೇತಿ ಶ್ರೀಗೆ ಒಳಗಾದವನು ಶ್ರೀಯಲ್ಲಿ ವಾಲಭ್ಯ ಉಳ್ಳವನು ವಾಲಭ್ಯ ಅಂದ್ರೆ ಏನು ಇನ್ಫ್ಲೂಯೆನ್ಸ್ ಅಂತ ನಿಮಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವಾಲಭ್ಯವಿದೆಯೋ ಅಂದರೆ ಅವ್ರನ್ನ ವಶೀಕಾರ ಮಾಡೋ ಶಕ್ತಿ ಇದೆಯೋ ನಿಮಗೆ ನೀವು ಅವ್ರ ಮನೆಗೆ ಹೋಗಿದ್ರಿ ಹೇಳಿದ್ರೆ ಕೇಳ್ತಾರೆ ಅವರು ನಿಮ್ಮ ಮಾತು ಮೀರೋದಿಲ್ಲ ನಿಮ್ಮ ಮೂಲಕ ಹೋಗಬೇಕು ಶ್ರೀವಲ್ಲಭೇದಿ ಲಕ್ಷ್ಮೀದೇವಿ ಮಾತನ್ನು ಮೀರೋವನಲ್ಲ ಅವನು ಹಾಗೆ ದಯಾದೇವಿ ಗತಿ ಏನು ದಯಾ ಪರೇತಿ ದಯಾ ಸಮಾಸ ಮಾಡಬೇಕು ದಯೆ ಎಂಬುದು ಯಾವನಿಗಿಂತ ದೊಡ್ಡದೋ ಅವನು ದಯಾಪರ ಅವನಲ್ಲಿ ದಯಾಗುಣ ಉದ್ದಿ ಹರಿಯುವುದಕ್ಕೆ ಆರಂಭ ಮಾಡಿದರೆ ಭಗವಂತ ತನ್ನನ್ನು ಮರೆತು ಬಿಡ್ತಾನೆ ಏನು ಬೇಕಾದರೂ ಕೊಡ್ತಾನವನು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅನುಚರ ಶಕ್ತಿಯಾದಿ ಗುಣ ಅಗ್ರೇ ಸರಬೋಧ ವಿರಚಿತಾಲೋಕ ಸ್ವಾಧೀನ ವೃಷಗಿರೀಶಾಂ ಸ್ವಯಂ ಪ್ರಭೂತಾಂ ಪ್ರಮಾಣಯಾಮಿ ದಯಾಂ ಎಲ್ಲ ಸ್ತ್ರೀಯರಲ್ಲಿ ಲೋಕದಲ್ಲಿ ಲಕ್ಷ್ಮೀ ಗುಣವೆಂಬುದು ಇದ್ದೇ ಇರ್ತದೆ ಅಂತ ಇದರ ತಾತ್ಪರ್ಯ ಪರಾಶರ ಭಟ್ರಾದರೂ ಹೇಳಿ ವೇದಾಂತೇಶಕರಾದರೂ ಹೇಳಿ ನಮ್ಮ ದೇಶದಲ್ಲಿ ಸ್ತ್ರೀಯರನ್ನು ಲಕ್ಷ್ಮೀ ಸ್ವರೂಪದಲ್ಲಿ ನಾವು ಕಂಡವರು ಚಿಕ್ಕ ಮಗು ಎರಡು ವರ್ಷ ಮೂರು ವರ್ಷದ ಹೆಣ್ಣು ಮಗುವನ್ನ ಮೈ ಮೇಲೆ ಮರ್ಯಾದೆ ಜ್ಞಾನ ಇಲ್ಲದೇ ಇದ್ದರೂ ಕೂಡ ಮಗುವನ್ನ ತಂದೆ ತಾಯಂದರು ಲಕ್ಷ್ಮೀ ಸ್ವರೂಪ ಅಂತ ಕಾಣ್ತಾರೆ ಬೈಯೋದಿಲ್ಲ ಗಂಡು ಮಕ್ಕಳನ್ನು ಬೈತಾರೆ ತಪ್ಪು ಮಾಡಿದರೆ ನಾಲ್ಕೈದು ವರ್ಷದ ಗಂಡು ಮಗು ತಪ್ಪು ಮಾಡಿದ್ರೆ ಬೈಯುವಂತಹ ತಂದೆ ತಾಯಿ ಅದೇ ತಪ್ಪನ್ನು ಹೆಣ್ಣು ಮಗು ಮಾಡಿದ್ರೆ ಎಲ್ಲರೂ ಹೇಗೆ ಮಾಡ್ಬೋದೇನಮ್ಮ ನೋಡಿ ಒಳ್ಳೆ ಮಾತಲ್ಲಿ ಹೇಳ್ತಾರೆ ಲಕ್ಷ್ಮೀ ಸ್ವರೂಪ ಇನ್ನೊಬ್ರು ಮನೆ ಕೊಟ್ಟು ಕಳಿಸ್ಬಿಡ್ತೇವೆ ಅದನ್ನ ಕೊಟ್ಟು ಕಳಿಸ್ಬಿಡ್ತೇವೆ ನನ್ನ ಭಾಷೆ ಇನ್ನೊಬ್ರು ಹೇಳ್ತಾರೆ ಇಲ್ಲ ಆ ಮನೆ ಬೆಳಕು ಹಚ್ಚುತ್ತಾರೆ ಈ ಮೂಲಕವಾಗಿ ಬೆಳಕು ಹಚ್ಚೋಳು ಆದಿನ ಲಕ್ಷ್ಮೀ ಗುಣ அது எப்பேற்பட்ட ஏத்தம் என்றால் ಎಂಬೆರುವಾನಕ್ಕಂ ವಿಂಜಿಯವಳು ಪರಿವಿಲಾಣವಳು ಮುಂದಿನ ಶ್ಲೋಕಕ್ಕೆ ಹೋಗೋಣ ಇಲ್ದಿರೆ ನಿಂತು ಬಿಡುತ್ತೆ ಅದು ಅಪಿ ನಿಖಿಲ ಲೋಕ ಸುಚರಿತ ಮುಷ್ಟಿಂದಯ ದುರಿತ ಮೂರ್ಛನಾ ಜುಷ್ಟಂ ಸಂಜೀವಯತಿ ದಯೇ ಮಾಂ ಅಂಜನಗಿರಿನ ಸರಂಜನೀ ಭವತಿ ಶ್ಲೋಕ ಚೆನ್ನಾಗಿಲ್ವೇ ಅಪಿನಿಖಿಲ ಲೋಕ ಸುಚರಿತ ಮುಷ್ಟಿಂಧಯ ದುರಿತ ಮೂರ್ಛನ ಜುಷ್ಟಂ ಮೂರ್ಛನ ದುಷ್ಟಂ ಎರಡು ಪಾಠ ಉಂಟು ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಾರೆ ಆಚಾರ್ಯರು ತಾಯಿ ನಿನ್ನ ಮಹಿಮೆ ಎಂಥದ್ದು ನನ್ನ ಮಹಿಮೆಯನ್ನು ಸ್ವಲ್ಪ ಕೇಳು ಸುಚರಿತ ಮುಷ್ಟಿಂಧಯ ದುರಿತ ಮೂರ್ಛನ ದುಷ್ಟಂ ಲೋಕದಲ್ಲಿ ಎಲ್ಲರೂ ಮಾಡಬಹುದಾದ ಮಾಡಿರಬಹುದಾದ ಎಲ್ಲ ಪುಣ್ಯಗಳನ್ನು ಹಿಡಿದು ಒಂದು ಮುಷ್ಟಿಯಲ್ಲಿ ಪಾನ ಮಾಡಿಬಿಡಬಲ್ಲಂತಹ ಪಾಪಶಕ್ತಿಯ ಸ್ವರೂಪವಾಗಿದ್ದೇನೆ ನಾನು ನೈಚಾನುಸಂಧಾನ ಮಾಡ್ತಾರೆ ಪಾಪಶಕ್ತಿ ಹೆಚ್ಚೋ ಪುಣ್ಯಶಕ್ತಿ ಹೆಚ್ಚೋ ಪಾಪವನ್ನು ಪುಣ್ಯ ತಿನ್ನಬಲ್ಲದೋ ಪುಣ್ಯವನ್ನು ಪಾಪ ತಿನ್ನಬಲ್ಲದೋ ಏನೇನೋ ಮಧ್ಯ ಮಧ್ಯ ಪ್ರಶ್ನೆ ಬೇಡಿ ಇದು ನಿಮಗೆ ಅರ್ಥ ಆಗೋದಿಲ್ಲ ಇದು ಪುಣ್ಯ ಮಾಡುವುದು ಅಪರೂಪ ಮನುಷ್ಯರು ಪಾಪ ಮಾಡುವುದು ಸುಲಭ ಹಾಗಿದ್ರೆ ಪುಣ್ಯ ಪಾಪ ಅಂದ್ರೆ ಏನು ಅದೊಂದು ಪ್ರಶ್ನೆ ಹೇಳುತ್ತಲ್ಲ ಪುಣ್ಯ ಅಂದ್ರೆ ಏನು ಪಾಪ ಅಂದ್ರೆ ಏನು ಅದೇ ಗೊತ್ತಿಲ್ವಲ್ಲ ನಮಗೆ ಹ್ಮ್ ಬಹಳ ಒಳ್ಳೆ ಕೆಲಸವಾಯಿತು ಯಾವುದು ಭಗವಂತನ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುವುದಕ್ಕೆ ದಾರಿಯನ್ನು ತೋರಿಸ್ತದೆಯೋ ಅದು ಪುಣ್ಯ ಯಾವುದು ಪ್ರತಿಬಂಧಕವಾಗ್ತದೆಯೋ ಅದು ಪಾಪ ನಿದ್ದೆ ಅನ್ನೋದು ಪಾಪ ಯಾವಾಗ ಹಗಲಲ್ಲಿ ದೇವ್ರ ಪೂಜೆ ಮಾಡುವಾಗ ಈ ಮದ್ರಾಸಾದಲ್ಲಿ ಹುಡುಗರು ಕೂತಿರ್ತಾರೆ ಇವರೆಲ್ಲ ಮುಸಲ್ಮಾನ್ ಹುಡುಗರು ಈ ಸ್ಕಲ್ ಕ್ಯಾಪ್ ಅಂತ ಒಂದು ದರಿದ್ರ ಟೋಪಿ ಹಾಕ್ತಾರೆ ಅದು ಹಾಕೊಂಡು ಕೂತಿರ್ತಾರೆ ಹೀಗೆ ಹೀಗೆ ಹೀಗೆ ಮಂಜುರ ಮಂಜುರಕಾರ್ಷಿ ನಮೋ ನಮಃ ಈ ಉಪ ಜಪ ಮಾಡೋ ಹಾಗೆ ಅವ್ರು ಪುರೋಹಿತರು ಬರೋ ತನಕ ಹೇಳೋ ಹಾಗಿಲ್ಲ ಇವರು ಜಪ ಮಾಡ್ತಾ ಕೂತಿರ್ತಾರೆ ಅದು ನಿದ್ದೆ ಟೈಮ್ ಅವ್ರಿಗೆ ಇವರು ಕಂಪಲ್ಸರಿ ಇದು ಕೊಂದ್ಬಿಡ್ತೀವಿ ಅಂತ ಕಂಪಲ್ಸರಿ ರಿಲಿಜನ್ ಅದು ಅದು ಕ್ರೂರವಾದ ಮತವಾದ್ದರಿಂದ ಅಲ್ಲಿ ಹಾಗೆ ಮಾಡಿದ್ರೆ ಏನಾಗುತ್ತೆ ಜ್ಞಾನಕ್ಕೆ ವಿರೋಧ ನಿದ್ದೆ ನಿದ್ದೆಗೆ ಬೇರೆ ಟೈಮ್ ಕೊಟ್ಟಿದ್ದಾನೆ ರಾತ್ರಿ ಕೊಟ್ಟಿದ್ದಾನೆ ದೇವರು ತುಂಬ ಆಯಾಸ ಆಗಿದ್ರೆ ವಯಸ್ಸಾಗಿದ್ರೆ ರೋಗವಾಗಿದ್ರೆ ಹೆಚ್ಚು ಊಟ ಮಾಡಿದ್ರೆ ಬರೋ ನಿದ್ದೆ ಬೇರೆ ದೇವರು ಪೂಜೆ ಹೊತ್ತಲ್ಲಿ ನಿದ್ದೆ ಮಾಡ್ತಾರಿಯೇ ಪ್ರವಚನದ ಹೊತ್ತಲ್ಲಿ ನಿದ್ದೆ ಮಾಡ್ತಾರಿಯೇ ಪ್ರವಚನ ಹೇಳುವಾಗ ನಿದ್ರೆ ಮಾಡ್ತಾರಿಯೇ ಕೇಳುವಾಗ ನಿದ್ರೆ ಮಾಡ್ತಾರಿಯೇ ಎರಡು ನಿಮಿಷ ಈ ತಿರುಪತಿ ವೆಂಕಟೇಶ್ವರನ ಉತ್ಸವದಲ್ಲಿ ಕೆಲವರು ಕಾಮೆಂಟ್ರಿ ಕೊಟ್ಟರು ಉತ್ಸವ ಚೆನ್ನಾಗಿತ್ತು ಕಾಮೆಂಟ್ರಿ ಹಾಕಪ್ಪ ಇಟ್ರು ಎರಡು ನಿಮಿಷ ಕೇಳಿದ್ರೆ ನಿದ್ದೆ ಬರುವಂತಹ ರೀತಿಯಲ್ಲಿ ಮಾತನಾಡುವುದು ಅವರ ವೈಶಿಷ್ಟ್ಯ ಅದು ಅವರ ಧ್ವನಿಯು ಹೇಳ್ತಕ್ಕ ಮಾತು ಆರಿಸಿಕೊಂಡ ವಿಷಯಗಳು ಅಲ್ಲೇನೋ ಇರುತ್ತೆ ಏನೋ ಹೇಳ್ತಾ ಇರ್ತಾರೆ ಕಾಮೆಂಟ್ರಿಗೋಸ್ಕರ ಕಾಮೆಂಟ್ರಿ ಮಾಡಬೇಕು ನೋಡಿ ಅದು ಪಾಪಶಕ್ತಿ ಇದೆ ಪಾಪಶಕ್ತಿ ಇದ್ರೆ ಅದು ಪ್ರಕಾಶಕ್ಕೆ ವಿರೋಧ ಬುದ್ಧಿಯನ್ನು ಅದು ಅದು ವಿಸ್ತಾರ ಮಾಡಿಕೊಡುವುದಿಲ್ಲ ಆದ್ದರಿಂದ ಲೋಕದಲ್ಲಿ ಎಲ್ಲರೂ ಭಗವಂತನ ಕಡೆ ಹೋಗಿ ಒಂದು ಸಣ್ಣ ಗಿಡ ನೋಡಿ ಬಳ್ಳಿ ಕತ್ತಲೆಯಲ್ಲಿ ಹಾಕಿ ಒಂದು ಕಿಟಕಿಲಿ ಒಂದು ಸಣ್ಣ ತೂತ್ ಮಾಡಿಬಿಟ್ಬಿಟ್ಟು ಕೊಟ್ಲೆ ಕತ್ತಲೆ ರೂಮಲ್ಲಿಡಿ ಗಿಡವನ್ನು ಅದು ಬೆಳಕಿನ ಕಡೆಗೆ ಹೋಗೋ ಪ್ರಯತ್ನ ಒಂದು ಗಿಡಕ್ಕಿರುವ ಬುದ್ಧಿ ಮನುಷ್ಯನಿಗಿಲ್ವೇ ನೋಡಿ ಬೆಳಕನ್ನೇ ಬೇಕು ಅಂತ ಕೇಳ್ತಾರೆ ಅದನ್ನು ಮುಚ್ಚಿ ಇನ್ನೊಂದು ಕಡೆ ದೂರದಲ್ಲಿ ಕಿಟಕಿಲಿ ತೂತು ಮಾಡಿ ಪ್ರತಿಬಂಧಕ ಮಾಡಿ ಆ ಬಳ್ಳಿ ಆ ಎಲ್ಲಿ ಮತ್ತೊಂದು ಕಡೆ ಬೆಳಕು ಬರ್ತದೆಯೋ ಅದೇ ಕಡೆಗೆ ಹೋಗ್ತದೆ ನೀವು ಕಿಟಕಿಯಲ್ಲಿ ಮುಚ್ಚುತ್ತೀರಿ ಅದು ಪ್ರತಿಬಂಧಕ ಪ್ರತಿಯೊಬ್ಬನಿಗೂ ಭಗವಂತನನ್ನು ಹೊಂದುವುದು ಸ್ವಾಭಾವಿಕವಾದ ಅವನ ಹಕ್ಕು ಬರ್ತ್ ರೈಟ್ ಅದು attainment of God is your birth right ತಿಲಕರು ಹೇಳಿದರು Swaraj is my birth right not only Swaraj ನೀವು ಹೇಳೋ ಪೊಲಿಟಿಕಲ್ ಸ್ವರಾಜ್ ಅಲ್ಲ आप्नोति स्वराज्यम् आप्नोति मनसस्पतिम् वाक्पतिश्चक्षुष्पतिः श्रोत्रपतिः विज्ञानपतिः एतद्दतो भवति ಆಕಾಶಶರೀರಂ ब्रह्म ಸತ್ಯಾತ್ಮ ಹೇಳ್ತೆ ಉಪನಿಷತ್ತಲ್ಲಿ ಸಸ್ವರಾಟ್ ಭವತಿ ಪರಿಪೂರ್ಣ ಸ್ವಾತಂತ್ರ್ಯ ಭಗವಂತನಿಗೆ ವಶವರ್ತಿತ್ವದಲ್ಲಿ ಬರುವ ಸ್ವಾತಂತ್ರ್ಯ ಆನಂದಮಯತ್ವ ಪ್ರಾಪ್ತಿ ಪರಮಾತ್ಮನ ಅನುಭೂತಿ ಅದಕ್ಕೆ ವಿರೋಧವಾದದ್ದೆಲ್ಲ ಪಾಪ ಜನ್ಮ ಅನ್ನೋದು ಪಾಪ ಕರ್ಮ ಅನ್ನೋದು ಪಾಪ ಭಗವದ್ಭಕ್ತರನ್ನು ನೋಯಿಸೋದು ಪಾಪ ಜ್ಞಾನ ಬೇಡ ಅನ್ನೋದು ಪಾಪ ದಯೆ ಬೇಡ ಅನ್ನೋದು ಪಾಪ ಆದರೆ ಈ ಪಾಪಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಪುಣ್ಯವನ್ನೆಲ್ಲ ಕುಡಿದು ಬಿಡುವ ಶಕ್ತಿ ಇದೆ ಒಬ್ಬ ಮನುಷ್ಯನ ಒಂದು ಜನ್ಮದಲ್ಲಿ ಲೆಕ್ಕ ಹಾಕಿ ಪುಣ್ಯ ಹೆಚ್ಚು ಮಾಡ್ತಾನೆಯೋ ಪಾಪ ಹೆಚ್ಚು ಮಾಡ್ತಾನೆಯೋ ನಿಮ್ಮ ನಿಮ್ಮ ವಿಷಯಕ್ಕೆ ನೀವೇ ಹೇಳಿ ಪಾಪ ಹೆಚ್ಚು ಮಾಡಿದ್ದೀರಾ ಪುಣ್ಯ ಹೆಚ್ಚು ಮಾಡಿದ್ದೀರಾ ಇನ್ನು ಮೇಲೆ ಬರೋದಿಲ್ಲ ನಿಮ್ಮ ಲೆಕ್ಚರ್ಗೆ ಹೀಗೆಲ್ಲ ಪ್ರಶ್ನೆ ಕೇಳಿದೆ ನೀವು ಏಕಾಂತ ಮನೇಲೆ ಕೇಳ್ಕೊಂಡು ನೋಡಿ ನೀವು ಪ್ರಾಮಾಣಿಕರಾಗಿದ್ರೆ ಹೇಳ್ತೀರಿ ನಾ ಮಾಡಿರೋ ಪಾಪಗಳ ಹೆಚ್ಚೆ ಹೊರತು ಪುಣ್ಯ ಅನ್ನೋದು ತೀರ ಕಡಿಮೆ ಯಾರಿಗೋ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಇದ್ರು ಬನ್ನಿ ಇಲ್ಲಿ ಕಾರ್ ಹೋಗ್ತಾ ಇದೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿಲ್ಲದೆ ಪುಣ್ಯ ಅವ್ರಿಗೋಸ್ಕರ ಬರಲಿಲ್ಲ ನೀವು ಆ ಕಡೆ ಹೋಗ್ತಾ ಇದ್ರಿ ಬಂದ್ರಿ ಐದು ಜನಕ್ಕೆ ಅಂತ ಸಿಕ್ಕ ಟಿಕೆಟ್ ಬುಕ್ ಮಾಡಿದ್ರಿ ಒಂದು ದೇವಸ್ಥಾನದಲ್ಲಿ ನಾಲ್ಕೇ ಜನ ಮಾಹಿತಿ ಇನ್ನೊಬ್ರು ಬರಲಿಲ್ವಲ್ಲ ಯಾರೋ ಬಂದ್ರು ಬನ್ನಿ ಕರ್ಕೊಂಡು ಹೋದ್ರಿ ಅವ್ರಿಗೋಸ್ಕರ ಟಿಕೆಟ್ ತೆಗಿಲಿಲ್ಲ ನಿಮಗೆ ಗೊತ್ತಿಲ್ಲದೆಯೇ ಮಾಡಿದ ಪುಣ್ಯಗಳು ಸ್ವಲ್ಪ ಅಲ್ಲಿ ಇಲ್ಲಿ ಇರ್ಬೋದು ಇದನ್ನ ದೊಡ್ಡದು ಮಾಡ್ತಾನೆ ದೇವರು ಉದ್ದೇಶಪೂರ್ವಕವಾಗಿ ಮಾಡಿದ ಪಾಪಗಳೇ ಸಂಕಲ್ಪ ಮಾಡಿಕೊಂಡು ಮಾಡಿದ ಪಾಪಗಳೇ ಹೆಚ್ಚು ಪುಣ್ಯಕ್ಕೆ ಯಾರು ಸಂಕಲ್ಪವನ್ನು ಮಾಡುವುದಿಲ್ಲ ಅಪಿ ನಿಖಿರ ಲೋಕ ಸುಚರಿತ ಮುಷ್ಟಿಂಧಯ ಅಪಿ ಎಂದರು ಒಂದು ವೇಳೆ ನಿಖಿರ ಲೋಕ ಇಡೀ ಲೋಕದಲ್ಲಿ ಒಬ್ರು ಒಬ್ರು ಮನುಷ್ಯರಲ್ಲ ಈ ಲೋಕದಲ್ಲಿರುವ ಎಲ್ಲ ಜೀವರಾಶಿಗಳು ಮಾಡಿರುವ ಪುಣ್ಯ ಏನೇನಿರಬಹುದೋ ಸುಚರಿತ ಮುಷ್ಟಿಂಧಯ ಅದನ್ನು ತನ್ನ ಮುಷ್ಟಿಯಲ್ಲಿ ಅಡಗಿಸಿಕೊಳ್ಳು ಒಂದು ಮುಷ್ಟಿಯಲ್ಲಿ ಅಡಗಿಬಿಡುತ್ತಂತೆ ಲೋಕದ ಜನ ಮಾಡಿರುವ ಪುಣ್ಯಗಳೆಲ್ಲವೂ ಪಾಪಶಕ್ತಿಯ ಕೈಗೊಂಬೆಯಾಗಿ ಅಭಿರಿಖಿಲ ಲೋಕ ಸುಚರಿತ ಮುಷ್ಟಿಂಧಯ ದುರಿತ ಮೂರ್ಛನಾಜುಷ್ಟಂ ಆ ಪಾಪಶಕ್ತಿ ಪುಣ್ಯವನ್ನು ನುಂಗಿ ಹಾಕಿದ್ರೆ ನಮಗೇನು ಮಾಡುತ್ತೆ ಅಂದರೆ ಮೂರ್ಛನಾಜುಷ್ಟಂ ಅಜ್ಞಾನವನ್ನು ಕೊಡುತ್ತೆ ಏನು ಬೇಡ ಅನ್ನುವ ಮನಸ್ಸಿಗೆ ಕ್ಲೇಶ ಉಂಟಾಗುತ್ತೆ ನಿಶ್ಚಯ ಜ್ಞಾನ ಹೋಗುತ್ತೆ ಹಾಗೆ ಅರ್ಜುನನಿಗೆ ವಕ್ರಸ್ಥಲ್ಲ ಮೊದಲನೇ ದಿವಸ ಯುದ್ಧದಲ್ಲಿ ಹಾಗೆ ಅದಕ್ಕೆ ಮೂರ್ಛನ ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ ಎಲ್ಲಿ ಕರ್ತವ್ಯ ಪರಿಪಾಲನೆ ಮಾಡಬೇಕೋ ಅಲ್ಲೇ ಕರ್ತವ್ಯ ಬೇಡ ಎನ್ನುವಂತಹ ಒಂದು ಕೆಟ್ಟ ಪ್ರಜ್ಞೆ ಅಂದ್ರೆ ಕರ್ತವ್ಯ ಜ್ಞಾನ ಹೋಯಿತು ಶಿಥಿಲವಾಗಿ ಕ್ಷತ್ರಿಯನಿಗೆ ಹೋಗ್ಬಿಡ್ತು ಪೊಲೀಸರಿಗೆ ಹೋಯಿತು ರಾಷ್ಟ್ರಪತಿಗೆ ಹೋಯಿತು ಗವರ್ನರಿಗೆ ಹೋಯಿತು ಚೀಫ್ ಮಿನಿಸ್ಟರ್ ಹೋಯಿತು ಯಾತಿಗೆ ಹೇಳ್ತೇವೆ ಅಪ್ಪ ನೀವು you are public servants I can afford to forget my duty for a moment you cannot afford to forget your duty ನಿಮ್ಮ ಕರ್ತವ್ಯ ನೀವು ಆಗಿಲ್ಲ ಯಾಕೆ ಇಷ್ಟು ಜನರ ಪುಣ್ಯ ನಿಮ್ಮನ್ನು ಅಲ್ಲಕ್ಕೆ ಮೇಲೆ ಕೇರಿಸಿದೆ ಅದು ಅದರ ಪಾಪಶಕ್ತಿ ಹೇಳುತ್ತೆ ಸುಮ್ಮನೆ ಬೀದ್ಕೋ ಉಪನ್ಯಾಸವೂ ಬೇಡ ದೇವಸ್ಥಾನವೂ ಬೇಡ ಕೈಂಕರಿವೂ ಬೇಡ ಮೂರ್ಛನಾಜುಷ್ಟಂ ಸಂಜೀವೈತಿ ದಯೇ ಮಾಂ ಅಂಜರಗಿರಿನ ತರಂಜನಿ ಭವತಿ ಭವತಿ ಅಂದ್ರೆ ಪೂಜ್ಯಳೆ ದಯಾದೇವಿಯೇ ಸಂಜೀವಯತಿ ದಯೆ ಇಂತಹ ಹೊತ್ತಲ್ಲಿ ಚೇತನನ್ನು ಬದುಕಿಸೋರು ಯಾರು ಹೇಳಿ ಕರ್ತವ್ಯ ಜ್ಞಾನ ಹೋಯಿತು ಒಬ್ಬನಿಗೆ ಅವನು ಮಾಡಿರೋ ಪುಣ್ಯವೆಲ್ಲ ಹೋಯಿತು ಪಾಪ ಅನ್ನೋದು ಒಂದು ಮುಷ್ಟಿಯಲ್ಲಿ ತಿಂದು ಹಾಕಿಬಿಡ್ತು ಅವನಿಗಿನ್ನು ಜೀವನದಲ್ಲಿ ಭರವಸೆ ಇಲ್ಲ most hopeless condition cynical frustrated situation ಅವನಿಗೆ ದಾರಿ ಇದೆಯಾ ಜೀವನದಲ್ಲಿ ಇದೆಯಾ ಫಾರ್ ದಿ ವರ್ಸ್ಟ್ ಸಿನರ್ ಇನ್ನು ನನ್ನ ಜೀವನದಲ್ಲಿ ಏನೂ ಇಲ್ಲ <coughs> ಮನೆ ಕರೀತೀರಿ ಕೃಷ್ಣ ಜಯಂತಿ ಬನ್ನಿಪ್ಪ ಇವತ್ತು ಅವರು ಅಯ್ಯಂಗಾರ ಯಾರೋ ಒಬ್ರು ಇಟ್ಕೊಳ್ಳಿ ನಾನು ಕೃಷ್ಣ ಜಯಂತಿ ಅದು ಅಯ್ಯಂಗಾರರ ಮನೆಗೆ ಬರೋ ಯೋಗ್ಯತೆ ಕಳ್ಕೊಂಡಿದ್ದೇನೆ ಸ್ವಾಮಿ ಆ ಏನ್ರಿ ಅಹಿಂಗಾರ ಆಗಿದ್ದೀರಿ ನಮ್ಮ ಮನೆಯಲ್ಲಿ ದೇವ್ ನೀವು ಮಾಡಿದ್ರೆ ಬೇಡ ಸ್ವಾಮಿ ಚಪ್ರ ಹಾಕಿದ್ದೇವೆ ಕೃಷ್ಣನ್ ಕೂರಿಸಿದ್ದೇವೆ ಯಾರೋ ಬರ್ತಾರೆ ಅಕ್ಕಪಕ್ಕದವರು ಹಾಡ್ತಾರೆ ಹಸೆ ದಿವ್ಯವಾದ ಗಾನ ಹಾಕ್ತೇವೆ ಟೇಪ್ ಹಾಕ್ತೇವೆ ಆರತಿ ಮಾಡ್ತೇವೆ ಎಷ್ಟೊಂದು ತರ ಬೆಳಕಿದೆ ಸ್ವಲ್ಪ ಬಂದು ಭಾಗಗೊಂಡು ಕೃಷ್ಣನ ಕೃಪೆಯನ್ನು ಪಡೆದುಕೊಂಡು ಹೋಗು ಅವನು ಬಾಗ್ಲಲ್ಲೇ ನಿಲ್ತಾನೆ ಹೇಳ್ತಾನೆ ನನಗೆ ಆ ಭಾಗ್ಯ ಹೋಗಿಬಿಟ್ಟಿದೆ ಏನೇ ಆಯ್ತು ನಿನಗೆ ಈ ಕಡೆ ಬನ್ನಿ ಕತ್ಲೆ ಕರ್ಕೊಂಡು ಹೋದ ತೋಟದಲ್ಲಿ ಪಕ್ಕದಲ್ಲಿ ಹೇಳ್ತಾನೆ ನಾ ಕುಡಿಬಾರ್ದೆಲ್ಲ ಕುಡಿದಿದ್ದೀನಿ ಸ್ವಾಮಿ ಶ್ರೀ ವೈಷ್ಣವ ತಿನ್ನಬಾರ್ದನ್ನೆಲ್ಲ ತಿಂದಿದ್ದೀನಿ ಹೋಗಬಾರ್ದ ಕಡೆಗೆ ಹೋಗಿದ್ದೀನಿ ಮಾಡಬಾರ್ದನ್ನೆಲ್ಲ ಮಾಡಿದ್ದೀನಿ ಇನ್ನೊಂದು ಬಾಕಿ ಇಲ್ಲ ನಿಮ್ಮ ಮನೆಗೆ ಬಾಂದ್ ಕರೆದ್ರೆ ನಾನು ಹೇಗೆ ಬರಲಿ ನಾನು ಅವನಿಗೆ ಮನಸ್ಸು ಮೋಸ್ಟ್ ಡಿಸ್ಕಂಫರ್ಟ್ ಇಂತಹ ಪರಿಸ್ಥಿತಿಯಲ್ಲಿರುವವನಿಗೆ ಮುಂದೆ ಜೀವನದಲ್ಲಿ ದಾರಿ ಇದೆಯೇ ಕೃಷ್ಣನ್ ದಯ ಮೇಲೆ ಇಳಿದು ಬರುತ್ತೆ ಅಂದ್ರೆ ಸಂಜೀವ ಎದಿದಯೇ ಮಾಂ ಅಂಜನಗಿರಿನಾಥ ರಂಜನಿ ಭವತಿ ಅಂಜನಗಿರಿನಾಥ ಅಂಜನ ಅಂತ ನೋಡಿ ಶ್ಲೇಷ ಆಗ್ತಾರೆ ಅಂಜನಾದ್ರಿ ಅಂತ ಹೆಸರು ತಿರುಪತಿ ಬೆಟ್ಟಕ್ಕೆ ಅಂಜನಾದ್ರಿ ಅಂತ ಯಾತಕ್ಕೆ ಬಂತು ಹನುಮಂತನ ತಾಯಿ ಅಂಜನಾದೇವಿ ವೆಂಕಟೇಶ್ವರನನ್ನು ಕುರಿತು ತಪಸ್ಸು ಮಾಡಿದಳು ಧ್ಯಾನ ಮಾಡಿದಳು ಪ್ರಭು ನಿನ್ನ ಗುಣವನ್ನುಳ್ಳಂತಹ ಒಬ್ಬನೇ ಒಬ್ಬ ಶ್ರೇಷ್ಠ ಪುತ್ರನನ್ನು ಕೊಡು ಅಂತ ತಪಸ್ಸು ಮಾಡಿದ್ರು ಅದಕ್ಕೆ ತಿರುಪತಿಯಲ್ಲಿ ಕೋತಿಗಳು ಕಾಟ ಹೆಚ್ಚು ಅವಳು ಒಂದು ಕೇಳಿದ್ಲು ತೆಂಗಿನಕಾಯಿ ಬಾಳೆಹಣ್ಣು ಏದು ಪರಿಚಿ ತಗೊಂಡು ಹೋಗ್ಬಿಡ್ತೇವೆ ಸ್ವಾತಂತ್ರ್ಯ ನಿಜವಾದ ಕೋತಿಗಳು ಮನುಷ್ಯ ಕೋತಿಗಳ ಕಾಟವು ಉಂಟು ಅಲ್ಲಿ ಅದನ್ನ ಹೇಳೋದಿಲ್ಲ ಅಂಜನಾದೇವಿ ತಪಸ್ಸು ಮಾಡಿದ್ದಾಗ ಅದು ಆದರೆ ಮಗುವನ್ನು ಹಡೆದಿದ್ದಲ್ಲಿ ಕರ್ನಾಟಕದಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಶತಶೃಂಗ ಪರ್ವತ ಹನುಮಂತನ ಹೇಳ್ತಾನೆ ರಾಮಾಯಣದಲ್ಲಿ ಸೀತಾದೇವಿಗೆ ಅಮ್ಮನ ಗೋಕರ್ಣದಲ್ಲಿ ಹುಟ್ಟಿದವನು ಆ ಕ್ಷೇತ್ರ ಪತ್ತೆ ಮಾಡಿದ್ದಾರೆ ತೆಗೆದಿದ್ದಾರೆ ಹೋಗೋದು ಕಷ್ಟ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಇಂಥ ಅಪರೂಪ ಕ್ಷೇತ್ರಗಳು ಹೋಗೋದಕ್ಕೊಂದು ದಾರಿ ಕೂಡ ಮಾಡಿಲ್ಲ ಮಹಾರಾಜರು ಒಬ್ಬರು ಅರ್ಚಕರು ರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನರಸಿಂಹ ಮೂರ್ತಿಗಳು ನಮ್ಮ ಒಳ ಒಳ್ಳೆ ಮಿತ್ರರು ಹೋಗ್ಬಿಟ್ರು ಪಾಪ ಅವರ ಅನೇಕ ಸ್ನೇಹಿತರ ಜೊತೆಯಲ್ಲಿ ಅಲ್ಲೆಲ್ಲ ಹೋಗಿ ಫೋಟೋಗ್ರಾಫ್ ತೆಗೆದುಕೊಂಡು ಅಪರೂಪದ ವಿಷಯಗಳನ್ನೆಲ್ಲ ಸಂಗ್ರಹಿಸಿ ಪುಸ್ತಕ